ನಾರಾಯಣಂ ನಮಸ್ಕೃತ್ಯ नरं चैव नरोत्तमं देवीं सरस्वतीं व्यासं ततो ಪಾಂಡವರು ಸಂಕಲ್ಪ ಮಾಡಿಕೊಂಡು ನಾವು ಶರೀರ ಬಿಟ್ಟು ಬಿಡುವುದೇ ಇನ್ನೆರಡು ಶಿವಸಾರ ಭೂಮಿ ಮೇಲೆ ಅಂತ ಅವರೆಲ್ಲರೂ ದಾನ ಧರ್ಮಗಳನ್ನು ಮಾಡಿಕೊಂಡು ಆತ್ಮ ಶ್ರಾದ್ದಗಳನ್ನು ಮಾಡಿಕೊಂಡು ಮಹಾಪ್ರಾಸ್ಥಾನಿಕ ಪರ್ವದಲ್ಲಿ ಒಬ್ಬೊಬ್ಬರೇ ಹೊರಡ್ತಾ ಇದ್ದಾರೆ ಐದು ಜನ ಸೇರಿಕೊಂಡು ಬದ್ರಿನಾಥ ಕ್ಷೇತ್ರದ ಮಾರ್ಗವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೊರಟರು ಅದನ್ನೆಲ್ಲ ತೋರಿಸ್ತಾರೆ ಧಾಮದಲ್ಲಿ ಹೆಣ್ಮಕ್ಳು ವಿಡಿಯೋ ಮಾಡಿದ್ದಾರೆ ದ್ರೌಪದಿ ಬಿದ್ದ ಜಾಗ ಭೀಮ ಬಿದ್ದ ಜಾಗ ಅರ್ಜುನ ಬಿದ್ದ ಜಾಗ ಬದಲಿಗೆ ಹೋಗುವುದೇ ಕಷ್ಟ ಅದಕ್ಕೆ ಮೇಲೆ ಅಲ್ಲೆಲ್ಲ ಗುಡಿಗಳನ್ನು ಕಟ್ಟಿದ್ದಾರೆ ಅಲ್ಲಿ ಜನಗಳು ಇವರೈವರು ಮತ್ತು ದ್ರೌಪದಿ ಮಹಾಪ್ರಸ್ಥಾನ ಹೊರಟಿದ್ದಾರೆ ಮತ್ತು ಮೊದಲು ಆಯಾಸವಾಯಿತು ಹಿಮಪಾತ ಒಂದು ಕಡೆಯಲ್ಲಿ ದ್ರೌಪದಿ ದೇವಿ ಮೂರ್ಛಿತಳಾದು ಪ್ರಾಣವನ್ನು ಬಿಟ್ಟುಬಿಟ್ಲು ಅಯ್ಯೋ ಇಷ್ಟೆಲ್ಲ ಪತಿವ್ರತೆ ನಮಗೆಲ್ಲ ಸೇವೆ ಮಾಡಿದ್ದಾಳೆ ಇವಳ್ಯಾತಕ್ಕೆ ಸತ್ತು ಹೋದ್ಲು ನಮ್ಮ ಜೊತೆಗೆ ಬರಲಿಲ್ಲ ಅಂತ ಭೀಮಸೇನ ಕೇಳ್ತಾನೆ ನಾ ಧರ್ಮಶ್ಚರಿತ ಕಶ್ಚ್ಯುತಿ ರಾಜಪುತ್ರ ಪರಂತಪ ಇವಳೇನು ಅನ್ಯಾಯ ಮಾಡಿಲ್ಲ ಧರ್ಮ ಮಾಡಲಿಲ್ಲ ಮತ್ತೆ ಆತಕ್ಕೆ ಸತ್ತಳು ಜೀವಂತವಾಗಿ ಸ್ವರ್ಗಕ್ಕೆ ಹೋಗೋದಿಗೆ ಆತಕ್ಕಾಗಲಿಲ್ಲ ಅದಕ್ಕೆ ಯುಧಿಷ್ಠ ಹೇಳಿದ ಪಕ್ಷಪಾತೋ ಮಹಾನಸ್ಯ ವಿಶೇಷೇಣ ಧನಂಜಯೇ ನಾವು ಐವರು ಪಾಂಡವರಲ್ಲಿ ಇವಳು ಸಮವಾಗಿ ಪ್ರೀತಿ ತೋರಿಸಲಿಲ್ಲ ನನ್ನನ್ನು ಗೆದ್ದವನು ಅರ್ಜುನ ಎಂಬುದಾಗಿ ಅರ್ಜುನಲ್ಲಿ ಪಕ್ಷಪಾತ ಮಾಡ್ತಾ ಇದ್ಲು ಅದು ಒಂದು ಅಧರ್ಮವಾಯಿತು ಆದ್ದರಿಂದ ಅವಳು ಸತ್ತು ಹೋದ್ಲು ಆ ಹೆಣ ಹಾಕಿ ತೊಗೊಂಬರ್ತೀಯಪ್ಪ ಕೆಳಗೆ ಹಾಕು ಅಂತ ಹೇಳಿ ಇನ್ನಷ್ಟು ದೂರ ಹೋಗುವಾಗ ನಕುಲ ಕೆಳಗೆ ಬಿದ್ದ ಮೇಲೆ ಸಹದೇವ ಕೇಳ್ತಾನೆ ಧರ್ಮರಾಜನನ್ನು ಅಣ್ಣ ಇವನು ಯಾಕೆ ಸತ್ತ ನಕುಲನಿಗೆ ರೂಪವಿತ್ತಪ್ಪ ರೂಪೇಣ ಮತ್ಸಮೋ ನಾಸ್ತಿ ಕಶ್ಚಿತ್ ಇತ್ಯಸ್ಯ ದರ್ಶನಂ ನನ್ನ ಸಮಾರೂಪವಂತರಿಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದ ಅದು ಒಂದು ದೋಷ ಇತ್ತು ಇವನಲ್ಲಿ ಹಾಕಿಬಿಡು ಅದನ್ನು ಕೆಳಗೆ ಹಾಕಿದರು ಅಲ್ಲಿಗೆ ದ್ರೌಪದಿ ಹೋದದ್ದಾಯಿತು ನಕುಲ ಹೋದದ್ದಾಯಿತು ಮುಂದೆ ಯಾರು ನೋಡ್ತಾ ಇದ್ದಾರೆ ಶ್ವೇತವಾಹನ ಅರ್ಜುನ ಹೋಗ್ತಾ ಇದ್ದಾನೆ ಅರ್ಜುನನು ಪ್ರಾಣ ಬಿಟ್ಟ ಅಯ್ಯೋ ಇವನು ಸತ್ತು ಹೋಗಿಬಿಟ್ನಲ್ಲ ಸಶರೀರ ಸ್ವರ್ಗಕ್ಕೆ ಬರಲಿಲ್ವಲ್ಲ ಇವನಲ್ಲೇ ತಪ್ಪಿತು ಅಂತ ಭೀಮ ಕೇಳಲಾಗಿ ಏಕಾಹ್ನ ನಿರ್ಧೇಯಂ ವೈ ಶತ್ರುನು ಇತ್ಯರ್ಜುನೋ ಬ್ರವೀತ್ ಒಂದೇ ಹಗಲಲ್ಲಿ ಸಮಸ್ತ ಕೌರವವನ್ನು ಕೊಂದು ಹಾಕಿಬಿಡ್ತೇನೆ ಅಂತ ಜಂಭ ಪಡ್ತಾ ಇದ್ದ ಇವನು ಆ ಜಂಭಕ್ಕಾಗಿ ಇವನು ಶರೀರ ಹೋಯಿತು ಅಲ್ಲಿಂದ ಸಹದೇವನು ಹೋದ ಸಹದೇವನು ಹೋದ ಮೇಲೆ ಭೀಮನೂ ಹೋದ ಕೆಳಗೆ ಭೀಮನೇ ಹೋಗುವಾಗ ಧರ್ಮರಾಜ ಅವನ ಹೆಣವನ್ನು ಮೇಲೆ ಹಾಕ್ಕೊಂಡು ಹೋಗ್ತಾನೆ ಆಮೇಲೆ ತಾನೇ ಹೇಳ್ಕೊಳ್ತಾನೆ ಅತಿಭುಕ್ತಂಚ ಭವತ ಪ್ರಾಣೇನ ಚ ವಿಕತ್ತಸೆ ಭೀಮ ಕೇಳ್ತಾನೆ ಅಣ್ಣ ಸಾಯುವಾಗ ನನಗ್ಯಾಕೆ ಮೃತ್ಯು ಬಂತು ನಾನೇನು ತಪ್ಪು ಮಾಡಿದ್ದೆ ಅಂತ ಕೇಳುವಾಗ ಯುಧಿಷ್ಠ ಹೇಳಿದ ನೀನು ನಿನ್ನ ಶಕ್ತಿ ಮೀರಿ ಊಟ ಮಾಡ್ತಾ